ಇದಾನಿಂ ಜಾವಗಲ್ ಶ್ರೀನಾಥ್ ಮಹೋದಯ ವದತಿ ಮಹೋದಯ ವಿಶ್ವಮಾನ್ಯ ಕ್ರಿಕೆಟ್ ಕ್ರೀಡಾಪಟು ಆಸೀತ್ ವೇದಿಕೆ ಮೇಲೆ ಕುಳಿತಿರುವ ಪೂಜ್ಯ ಜಯೇಂದ್ರ ಸರಸ್ವತಿ ಸ್ವಾಮಿಯವರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ನಾಗರಾಜ್ ಅವರೇ ದತ್ತಾತ್ರೇಯ ಅವರೇ his excellency his excellency Venugopal ಅವರೇ ಇಲ್ಲಿ ಎಲ್ಲ ಬಂದಿರೋ ಮಕ್ಕಳುಗಳಿಗೆ ಹಾಗೂ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ನಾನು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹತ್ತನೇ class first P U C second P U C ತನಕ ಸಂಸ್ಕೃತ ಓದಿದ್ದೆ ಸುಮಾರಾಗಿ ಮಾರ್ಕ್ಸು ಬಂದಿತ್ತು ಬಟ್ ಅದಾದಮೇಲೆ ಸಂಸ್ಕೃತ ಕಡೆ ಅಷ್ಟು ಗಮನ ಕೊಡಲಿಲ್ಲ ಬಟ್ ಏನಂದರೆ ನಮ್ಮ ಭಾರತ ದೇಶ ಎಲ್ಲ ಭಾಷೆಗಳು it's a dialect of Sanskrit so ನಾವು ಸ್ಯಾನ್ಸ್ಕ್ರಿಟ್ ಮಾತಾಡ್ದಲೇ ಹೋದ್ರೂ ಇದೆಲ್ಲ ಸಂಸ್ಕೃತದಿಂದನೇ ಹುಟ್ಟಿರೋದು ಈ ನಮ್ಮ ಭಾಷೆ ಸೊ ಒಂದು ಥರದಲ್ಲಿ you know we are proud of this language is the mother of all language ಶ್ರೀಲಂಕಾಗೆ ಹೋದ್ರೂ ಅಷ್ಟೇ ಶ್ರೀಲಂಕಾ ಅರ್ಧ ಭಾಷೆ ಸಂಸ್ಕೃತ ನಿಮಗೆಲ್ಲ ಅರ್ಥವಾಗೋಗುತ್ತೆ ಅದರಲ್ಲಿ ನೀವು ಅರ್ಧ ಶ್ರೀಲಂಕಾ ಅವರು ಸ್ವಲ್ಪ ಸ್ಲೋ ಆಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಮಾತಾಡೋದು ಎಲ್ಲ ಸಂಸ್ಕೃತನೇ ವರ್ಡ್ಸ್ ಎಲ್ಲನೂ ವಿದ್ಯಾಲಯ ಆಹಾರ ವ್ಯವಹಾರ ಈ ವರ್ಡ್ಸ್ ಎಲ್ಲನೂ ಅವ್ರದ್ದು ನಮ್ಮ ಕನ್ನಡ ಥರನೇ ಕಾಣುತ್ತೆ ಬಟ್ ಇಟ್ ಈಸ್ ಸ್ಯಾನ್ಸ್ಕ್ರಿಟ್ ಈ ಥರ ಫಂಕ್ಷನಲ್ಲಿ ನನಗೆ ಸ್ವಲ್ಪ my presence appears little appropriate ಈ ಸಂಸ್ಕೃತದಲ್ಲಿ ಮಾತಾಡಬೇಕು ಮಾತಾಡೋಕ್ಕೆ ಬರೋಲ್ಲ ಬಟ್ ಅದನ್ನು ಇಂಪಾರ್ಟೆನ್ಸ್ ಆಫ್ ಸಂಸ್ಕೃತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಮ್ಮ ವೈಸ್ ಚಾನ್ಸಲರ್ ಹೇಳ್ದಂಗೆ ಇದು ಬಹಳ ಪ್ರಾಚೀನ no oldest language and probably the way first language first civilised language so ಎಲ್ಲ ಥರವಾದ್ದು ಇಲ್ಲಿಂದನೇ ಶುರುವಾಗಿರೋದು ಅಂತ ಅಂದ್ಕೊಂಡಿದ್ದೀವಿ ಸೊ ನೀವೆಲ್ಲರೂ ಅದಕ್ಕೆ ಸೇರಿ ರಿವೈವ್ ಮಾಡ್ತಾ ಇದ್ದೀರಾ ಅದನ್ನು no to bring it to the next level is always important ಅವ್ರು ಹೇಳ್ದಂಗೆ ಇದು ಪ್ರಪಂಚ ಇವಾಲ್ವ್ ಆಗ್ತಿದ್ದಂಗೆ ಬೇರೆ ಬೇರೆ ಥರದ ಹೊಸದು ಬರ್ತಾ ಇರುತ್ತೆ ಹಳೇದೆಲ್ಲ ಯುನೋ ಇಟ್ ವಿಲ್ ಸ್ವಲ್ಪ ಬ್ಯಾಕ್ ಫುಟ್ಗೆ ಹೋಗ್ತಾ ಇರುತ್ತೆ ಸೊ ಇದೊಂದು great attempt to spread and preach Sanskrit everywhere thank you very much for your efforts and ನಮ್ಮ ಕೈಯಲ್ಲೆಲ್ಲ ನಾವೆಲ್ಲ ಸಂಸ್ಕೃತ ಕಲಿಬೇಕು ದಿನ ಯಾವುದೋ ಒಂದು ಸ್ತೋತ್ರ ಹೇಳ್ತೀವಿ ಅದು ಸಂಸ್ಕೃತ ಶ್ಲೋಕ ಸೊ ಸಂಸ್ಕೃತ ಇಲ್ಲದೆ ನಾವಿಲ್ಲ ಎವ್ರಿ ಡೇ ಏನೋ ಒಂದು ಹೇಳ್ತಾ ಇರ್ತೀವಿ ಮನೆಯಲ್ಲಿ ದೇವ್ರ ಮುಂದೆ ನಿಂತ್ಕೊಂಡಾಗ ಇಲ್ಲ ಮನೇಲಿ ಏನೋ ಒಂದು ಒಳ್ಳೆ ಕಾರ್ಯ ಮಾಡಿದಾಗೆಲ್ಲ ಸಂಸ್ಕೃತದಲ್ಲೇ ಎಲ್ಲ ಮಾಡೋದು ಕೇಳಿಸ್ಕೊತಾ ಇರ್ತೀವಿ ಬಟ್ ಆ ಸಿಗ್ನಿಫಿಕೆನ್ಸ್ನ ನಾವು ಸ್ವಲ್ಪ ಜಾಸ್ತಿ ಮಾತಾಡಬೇಕು ಅದನ್ನು ಅಟ್ಲೀಸ್ಟ್ ಒಂದು ಹಾಬಿ ಥರ ಆದರೂ ನಮ್ಮ ಮನೆ ಮಕ್ಕಳಿಗೆ ಎಲ್ರಿಗೂ ಅದನ್ನು ಒಂದು ಒಂದು ಡೈಮೆನ್ಷನ್ ಬೆಳೆಸ್ಬೇಕು ಅವ್ರ ಹತ್ರ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಇತಿ ನೋಡಿ ಧನ್ಯವಾದ ಮಹೋದಯ